ಮಂಡಲ ಮಧ್ಯದೊಳಗೆ ಮಂಡಲ ಮಧ್ಯದೊಳಗೆ ನೆತ್ತಿಯಿಂದ ಸ್ವಲ್ಪ ಕೆಳಗೆ ತಮಿಳು ಚಿತ್ರ ಗೀತೆಯೊಂದು ಅರಚಿ ಕರೆಯುತ್ತಲಿದ್ದಿತು ಚೌತಿ ಗಣಪ ನೀನು ಬಾರೋ ನವಮಿ ರಾಮ ಬೇಗ ಬಾರೋ ಏಸು ಕ್ರಿಸ್ತ ಓಡಿ ಬಾ ಸ್ಪೀಕರ್ ಕರೆಯಲು ಇಲಿಯ ನೇರಿ ಹೊರಟ ಗಣಪನು ಕೇಳಲಾರದೆ ಮೂರ್ಛೆ ಹೋದನು ನೀರನಲ್ಲಿ ಅದ್ದಿ ಬಿಟ್ಟರು ತಬ್ಬಲಿಯ ನೀ ಗಣ